ತೃತೀಯ ಪುನಃ ಅಧಿಕಾರಿ ಅಧಿಕಾರಿಭೇದೇನ ನಿಷ್ಠಾದ್ವಯಂ ಪ್ರೋಕ್ತಂ ಕರ್ಮಾರಂಭ ಏವತೋ ನೈಷ್ಕರ್ಮ್ಯ ನಿಷ್ಠೋಪಾಯ ಇತಿ ಚ ಅಭಿಹಿತಃ ಶಾಸ್ತ್ರಸ್ಯ ಪ್ರವೃತ್ತಿ ನಿವೃತ್ತಿ ವಿಷಯಭೂತಂ ಬುದ್ಧಿದ್ವಯಂ ಭಗವತಾ ವೇದಾತ್ಮನ ಉಪದಿಷ್ಟಂ ದ್ವಿತೀಯ ಅಧ್ಯಾಯೇ ಸಾಂಖ್ಯಬುದ್ಧ್ಯಾಶ್ರಿತಾನಾಂ ಸನ್ಯಾಸಂ ಕರ್ತವ್ಯತ್ವೇನ ಉಕ್ತಂ ಅರ್ಜುನಾಯ ಪುನಃ ಕರ್ಮಣ್ಯೇವಾಧಿಕಾರः इति ಕರ್ಮಯೋಗಃ ಉಕ್ತಃ ಕರ್ಮಯೋಗ ಕರ್ಮಯೋಗ ಮುಕ್ತ ತಥೈವ ಶ್ರೇಯಃಪ್ರಾಪ್ತಿಂ ನೋಕ್ತವಾನ್ ಏವಂ ಶುತ್ವ ಅರ್ಜುನ ಪರ್ಯಾಕುಲಿತಭೂತಬುದ್ಧಿಸ್ಸನ್ ತದನುರೂಪಂ ಪ್ರಶ್ನ ಪಪ್ರಚ್ಛ ಭಗವಂತಂ ಪ್ರತಿ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವಾ ಇತಿ ತಸ್ಯ ಸಮಾಧಿ ಏವಂ ವರ್ತತೆ ಲೋಕೇಸ್ಮಿನ್ ದ್ವಿಧಾ ಪುರಾ ಪ್ರೋಕ್ತಾ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನ ಮಿತಿ ತತ್ರ ಜ್ಞಾನಕರ್ಮಣೋ ಸಮುಚ್ಚಯ ನಾಸ್ತೇವ ಏಕೇಶಾಂ ಸಾಂಖ್ಯಬುದ್ಧಿ ಅನ್ಯೇಷಾಂ ಯೋಗಬುದ್ಧಿ ಉಪದಿಷ್ಟ ಇತಿ ಕೇವಲ ತಥಾನ ನ ಜ್ಞಾನಮುತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣ ಯಥಾ ದರ್ಶತಲೆ ಪ್ರಖ್ಯೆ ಪಶ್ಯ ಪಶ್ಯತ್ಯಾತ್ಮಾನಮಾತ್ಮನೆ ಇತ್ಯಾದಿ ಸ್ಮರಣಾತ್ ಸಾಂಖ್ಯಬುದ್ಧಿ ಏಕೇಶಾಂ योग कर्मयोगबुद्धिरपि अन्येषाम् इति ज्ञायते तत्र अग्निहोत्रादिनित्यकर्मणाम् इह जन्मनि जन्मान्तरे सत्त्वशुद्धिकारणानां सत्त्वशुद्धिकारणत्वेन ज्ञानोत्पत्तिद्वारेण ज्ञाननिष्ठहेतूनां कर्मणाम् अनारम्भात् निष्क्रियात्मभावं प्राप्तुं न शक्यते केवलात् सन्न्यासात् नैव सिद्धिं भवति सर्वोऽपि लोकः अवशसन् कर्म कुरुत एव तस्मात् ಅಜ್ಞಾನಿನ ನೈವ ಕರ್ಮ ತ್ಯಕ್ತವ್ಯಂ ಪುನಃ ಕಥಂ ಕರ್ಮ ಕರಣೀಯಂ ಇತ್ಯಪಿ ಉಕ್ತಂ ಕಥಂ ಇತ್ಯುಕ್ತೆ ಶಾಸ್ತ್ರೋಪದಿಷ್ಟಂ ನಿತ್ಯಂ ಕರ್ಮ ಯಜ್ಞಾರ್ಥಂ ಕರಣೀಯಂ ಯಜ್ಞಾರ್ಥಂ ಇತ್ಯುಕ್ತೆ ಈಶ್ವರಾರ್ಥಂ ಕಥಂ ಜ್ಞಾಯತೆ ಈಶ್ವರಾರ್ಥಂ ಇತ್ಯುಕ್ತೆ ತತ್ರ ಯಜ್ಞೋ ವೈ ವಿಷ್ಣುಃ ಇತಿ ಶ್ರುತೇಃ ಯಜ್ಞ ಇತ್ಯುಕ್ತೆ ವಿಷ್ಣುಃ ಈಶ್ವರಃ ಇತ್ಯರ್ಥಃ ಈಶ್ವರಾಯ ಅನುಷ್ಠಿತಂ ಕರ್ಮ ಬಂಧಾಯ ನೈವ ಕಲ್ಪತೆ ಅನ್ಯತ್ರ ಈಶ್ವರಾರ್ಪಣ ಬುದ್ಧ ನೈವ ಕೃತಂ ಚೇತ್ ತತ್ಕರ್ಮ ಬಂಧನಾಯ ಕಲ್ಪತ ಏವಾ ತತ್ರ ಈಶ್ವರಾರ್ಪಣಂ ಕರ್ಮ ಕರ್ತವ್ಯ ಉಕ್ತ್ವಾ ಸಯಜ್ಞಾ ಪ್ರಜಾಸೃಷ್ಟ ಇತ್ಯಾದಿ ಶ್ಲೋಕೈ ದೇವತಾಭಿ ಮನುಷ್ಯಾಣಂ ಸಂಬಂಧೋಪಿ ಉಕ್ತ ಅನಂತರಂ ಜ್ಞಾನಿ ಕೃತಾರ್ಥ ತಸ್ಯ ಕರ್ತವ್ಯತ್ವ ನಾಸ್ತಿ ತೇನ ಜ್ಞಾನಿನ ಅನುಷ್ಠೀಯಮಾನಂ ಕರ್ಮ ಲೋಕಸಂಗ್ರಹಾರ್ಥಮೇವ ಮನುಷ್ಯಾ ಸರ್ವಪ್ರಕಾರೈ ಸತ್ಪುರುಷಾಣ ಮಾರ್ಗಂ ಅನುವರ್ತಂತ ಏವ ತಸ್ಮಾತ್ ಲೋಕಸಂಗ್ರಹಾರ್ಥಮೇವ ಕರ್ಮ ಕುರುವಂತಿ ಜ್ಞಾನಿನಃ ಇತಿ ಉಕ್ತ್ವಾ ಪಶ್ಚಾತ್ ಅಧರ್ಮಮೂಲಃ ಕಾಮ ಇತಿ ಉಕ್ತ ತಸ್ಯ ನಿಗ್ರಹ ಅಪಿ ಉಕ್ತವಾನ್ ತತ್ರ ಕರ್ಮ ಕರ್ತು ಕಿಂ ಕಾರಣಮಿತಿ ಪೃಷ್ಟೆ ಕಾಮ ಕರ್ಮ ಕರ್ತು ಕಾರಣಂ ಯಸ್ಯ ಕಾಮೋ ಭವತಿ ಸಹ ತತ್ ಕಾಮ ನಿವಾರಣೆಯ ಕಿಮಪಿ ಚೇಷ್ಟಾ ಕರ್ಮ ಕರೋತಿ ತತ್ ಕರ್ಮಸ್ಯ ಫಲಂ ಚೇಷ್ಟಾಯಾಹ ಫಲಂ ಸ್ವೀಕರ್ತು ದೇಹಂ ಉಪಾದತ್ತೆ ತದರ್ಥಂ ಸರ್ವಸ್ಯ ಅನರ್ಥಸ್ಯ ಕಾರಣಂ ಕಾಮ ಏವೈತಿ ದರ್ಶಯಿತ್ವಾ ತಸ್ಯ ಕಾಮಃ ನಿಗ್ರಹಂ ಕಥಂ ಭವತಿ ಇತಿ ನಿಗ್ರಹಮಪಿ ಭಗವತಾ ಉಕ್ತಂ